ಜೈ ಕೈ ಜಾಯಿ ಪತ್ರೆ ಹಿಪ್ಪಲೆ ಲವಂಗ ಚಕ್ಕೆ ಕಟ್ಟಿ ಹೋಗೋ ಸೆರಗಿಗೆ ಸಿಂಗಾರಿ ಜಾಣ ಕಟ್ಟಿ ಹೋಗೋ ಸೆರಗಿಗೆ ಲಲ್ಲಾರಿ ಜಾಣ ಕಟ್ಟಿ ಹೋಗೋ ಸೆರಗಿಗೆ ದಿಮ್ ಹತ್ತ ಹತ್ತ ದಿನ ದಿಮ್ ಹತ್ತ ಹತ್ತ ದಿನ ದಿಮ್ ಹತ್ತ ದಿನ ದಿಮ್ ವಂಕಿ ಗಿಂಕಿ ತೋಡೋಳಲ್ಲ ಪರಿ ಕಿಳಿಲಿರೋಳಲ್ಲ ಇರುವಳಲ್ಲ ಮನೆಯೊಳಗೆ ಲಲ್ಲಾರಿ ಜಾಣ ಇರುವಳಲ್ಲ ಮನೆಯೊಳಗೆ ಸಿಂಗಾರಿ ಜಾಣ ಇರುವಳಲ್ಲ ಮನೆಯೊಳಗೆ ದಿನ್ ಹತ್ತ ಹತ್ತ ದಿನ ದಿಂ ಹತ್ತ ಹತ್ತ ದಿನ ದಿಂ ಹತ್ತ ಹತ್ತ ದಿನ ದಿಂ ಬೆಳ್ಳಿ ಗೆಜ್ಜೆ ತರಿಸಿ ಕೊಡುವೆ ಬೆಳ್ಳಿ ಉಂಗ ಮಾಡಿ ಕೊಡುವೆ ಬಾರೆ ನನ್ನ ಜೊತೆಯ ಹಾಗೆ ಸಿಂಗಾರಿ ಜಾಣ ಬಾರ ನನ್ನ ಜೊತೆಯ ಹಾರಿ ಲಲ್ಲಾರಿ ಜಾಣೆ ಬಾರ ನನ್ನ ಜೊತೆಯ ಹಾಗೆ ದಿಮ್ ಹತ್ತ ಹತ್ತ ದಿನ ದಿಮ್ ಹತ್ತ ಹತ್ತ ದಿನ ದಿಮ್ ದಿಮ್ ದಿಮ್ ದಿಮ್ ದಿಮ್ ಹತ್ತ ಹತ್ತ ದಿನ ದಿಮ್ ಹತ್ತ ಹತ್ತ ದಿನ ದಿಮ್ ಹತ್ತ ಹತ್ತ ದಿನ ಧೀಮ್ ಧೀಮ್ ಧೀಮ್